ಹೆಜ್ಜೆ ಹೆಜ್ಜೆ ಇರುತ ಕುಗ್ಗಿ ಬರುತ್ತಿದೆ ಅಡಿಯ ಹೆಜ್ಜೆ ನಡುಗೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ ಅಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ ಅಡಿಯ ಗೆಜ್ಜೆ ನಡುಗೆ ಹೆಜ್ಜೆ ಇಡುತ್ತ ಸುಗ್ಗಿ ಬರುತ್ತಿದೆ ಸುಗ್ಗಿ ಬರೆ ಹಿಗ್ಗಿತಿರೆ ಸುಗ್ಗಿ ಬರೆ ಹಿಗ್ಗಿತಿರೆ ಸುಗ್ಗಿ ಬರೆ ಹಿಗ್ಗಿತಿರೆ ಸುಗ್ಗಿ ಬರೆ ಹಿಗ್ಗಿ ಸುಖವ ತರುತ್ತಿದೆ ಸರ್ಗ ಸುಖವ ತರುತ್ತಿದೆ ಸರ್ಗ ಸುಖವ ತರುತ್ತಿದೆ ಸರ್ಗ ಸುಖವ ತರುತ್ತಿದೆ ಕಣಿವೆ ಇಳಿದು ತಾ ಮರವನೇರಿ ತರುಗಳಲ್ಲಿ ತಳಿರ ಹೇರಿ ಕಣಿವೆ ಇಳಿದು ತಾ ಮರವನೇರಿ ತರುಗಳಲ್ಲಿ ತಳಿರ ಹೇರಿ ಹೊಸತು ಜೀವ ಕಳೆಯ ಬೀರಿ ಸುಗ್ಗಿ ಮೂಡುತ್ತಿರುವುದು ಬನದ ಮನದಲ್ಲಾಡುತ್ತಿರುವುದು ಮನದೊಳಾಡುತ್ತಿರುವುದು ಮದುವೆ ಬಾರ ಮಧುವತಾರ ತಾರ ನೀನೆ ದೇವದೂತನು ಮದುವೆ ಬಾರ ಮುದವ ನೀನೆ ದೇವದೂತನು ಬರದ ಚಿಂತೆ ಮರೆಯದಂತೆ ಕಳುವನು ವಿಧಾತನು ಭುವಿಯ ಸಿಂಗರಿಸುವ ಪರದ ಬೆಳಕ ನಿನಗೆ ತಾರ ಭುವಿಯ ಸಿಂಗರಿಸುವ ಬಾರ ಪರದ ಬೆಳಕ ನಿನಗೆ ತಾರ ಶಿವನು ಎಂದು ಸಾರಬಾರ ಶಕ್ತಿದಾಯಕ ಹಲತು ಕೂಡಿ ಹೊಸತು ಮೂಡಿ ಬಾರಲು ನಾಯಕ ಹಲತು ಕೂಡಿ ಹೊಸತು ಮೂಡಿ ಬಾರಲು ನಾಯಕ